Woo! <laughs> ಜರಾಸಂಧನ ವಧೆಯಾಯಿತು ಈ ಜರಾಸಂಧ ಹಿಂದೆಯೇ ಹೋಗಬೇಕಾಗಿತ್ತು ಏನು ಕಥೆಯೋ ಹದಿನೇಳು ಸಲ ದಂಡಯಾತ್ರೆಯನ್ನು ಮಾಡಿ ಮಥುರಾಪಟ್ಟಣದ ಮೇಲೆ ಕೃಷ್ಣನನ್ನು ಸೆರೆ ಹಿಡಿಯಬೇಕು ಅಂತ ತುಂಬ ಪ್ರಯತ್ನ ಪಟ್ಟ ಹದಿನೇಳು ಸಲವೂ ಕೃಷ್ಣ ಉಪಾಯವನ್ನು ಮಾಡಿ ತನ್ನಿಂದ ಮಧುರಾಪಟ್ಟಣಕ್ಕೆ ತೊಂದರೆ ಆಗಬಾರ್ದು ಅಂತ ಬೇರೆ ಬೇರೆ ಕಡೆಯಲ್ಲಿ ಓಡಿದ ಒಂದು ಸಲ ದಕ್ಷಿಣ ಪಥಕ್ಕೆ ಓಡಿದ ಗೋಮಾಂತಕ ಪರ್ವತಕ್ಕೆ ಬಂದ ಅವನನ್ನು ನಟಿಸಿಕೊಂಡು ಬಂದ ಜರಾಸಂಧ ಸೈನ್ಯವನ್ನೆಲ್ಲ ಹಿಂದೆ ಬಿಟ್ಟು ತನಗೆ ಅಪರಿಚಿತವಾಗಿದ್ದಂತಹ ಈ ಸಹ್ಯ ಪರ್ವತ ಶ್ರೇಣಿಯಲ್ಲಿ ತುಂಬ ಬಳಲಿದ ಅನ್ನವಿಲ್ಲದೆ ಆಹಾರವಿಲ್ಲದೆ ಗೋಮಾಂತಕ ಪರ್ವತದಲ್ಲಿ ವಿಪರೀತ ಮಳೆಯುಂಟಾಗಿ ಅಗ್ನಿ ಪ್ರಕೋಪವೂ ಬಲರಾಮನ ಕೈಗೆ ಸಿಕ್ಕಿ ಇನ್ನೇನು ಹತನಾಗುವಾಗ ಅಶ್ರೀರ್ವಾಣಿ ಹೇಳಿತು ಇವನು ಮರಣ ಇನ್ನೊಬ್ಬ ಮಹಾಪುರುಷನ ಕೈಯಲ್ಲಿದೆ ನಿನ್ನ ಕೈಯಲ್ಲಿಲ್ಲ ಅಂತ ಅದರಿಂದ ಅವನು ಬದುಕಿದ್ದ ಈಗ ಭೀಮನ ಕೈಯಲ್ಲಿ ಸಿಗಿಯಲ್ಪಟ್ಟು ಎರಡು ಹೋಳಾಗಿ ಚೂರು ಚೂರಾಗಿ ಸಂಧಿಂಬಿಘಟಯೈವಾಸ್ಯ ವಿಶ್ಲಿಷ್ಟೋ ಹಿ ವಿನಶ್ಯತಿ ಎಷ್ಟು ಸಲ ಅವನನ್ನು ಕಾಲು ಹಿಡ್ಕೊಂಡು ಸಿಗಿದು ಸೌದೆ ಸಿಗಿಯೋ ಹಾಗೆ ಎಸೆದರು ಕೂಡಿಕೊಂಡು ಬರ್ತಿತ್ತು ಜರೆ ಆ ರೀತಿ ಸಂಧಿ ಮಾಡಿದ್ದಳು ವಿಘಟಯ ಸಂಧಿಂ ವಿಘಟಯಿ ವಾಸ್ಯ ವಿಶ್ಲಿಷ್ಟೋ ಅದನ್ನು ಇಜ್ಜೋಡಿಯಾಗಿ ಜೋಡಿಸಿ ದೂರಕೇಸಿ ಎಂಬುದಾಗಿ ಸೂಚನೆಯನ್ನು ಕೊಡ್ತಾನೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂತೆ ಭ್ರಾಮಯಿತ್ವ ಶತಗುಣಂ ಜಾನುಭ್ಯಾಂ ಭರತರ್ಷಭ ಬಭಂಜವೃಷ್ಠಂ ಸಂಕ್ಷಿಪ್ಯ ನಿಷ್ಪಿಷ್ಯ ವಿನನಾದಚ ಹೀಗೆ ದೂರಕ್ಕೆ ಅವನನ್ನು ಒಗೆದು ಜರಾಸಂಧ ವಧೆ ಮಾಡಿದ ಹಾಗಾಯಿತು ಅಂದರೆ ಧರ್ಮ ಸಾಮ್ರಾಜ್ಯ ಸ್ಥಾಪನೆಗೆ ರಾಜಸೂಯಿಕೆ ಇದ್ದ ಎಲ್ಲ ಮುಖ್ಯ ಕಂಟಕಗಳು ತಪ್ಪಿ ಹೋದವು ಇನ್ನು ಉಳಿದಿದ್ದು ಹಸ್ತನಾವತಿಯ ದುಷ್ಟರು ದುರ್ಯೋಧನ ಮೊದಲಾದ ಬಟ್ ಅವನ ನೂರು ತಮ್ಮಂದಿರು ಅವನ ಜೊತೆಯಲ್ಲಿದ್ದ ಕಾರಣ ಅವನಿಗೆ ಪೋಷಣೆಗೆ ಅಂತ ನಿಂತಿದೆ ಭೀಷ್ಮ ದ್ರೋಣಾದಿಗಳು ಈ ಗುರುಗಳಿಗೆ ನಿಷ್ಠೆಯಿಂದ ನಡ್ಕೊಳ್ತಾ ಇದ್ದಂಥ ಕೆಲವರು ಅವ್ರ ಕಡೆ ಲಕ್ಷ್ಯ ಕೊಡಬೇಕಾಯಿತು ಇಲ್ಲಿ ಜರಾಸಂಧನಲ್ಲಿ ಒಂದು ವಿಚಿತ್ರವಾದಂತಹ ರಥವಿತ್ತು ಅದಕ್ಕೆ ಸೋದರ್ಯವಾನ್ ಎಂಬುದಾಗಿ ಹೆಸರು ಜರಾಸಂಧ ರಥಂ ಕೃಷ್ಣೋ ಯೋಜಯಿತ್ವಾ ಪತಾಕಿನಂ ಆರೋಪ್ಯ ಭ್ರಾತರ ಉಚಯ ಮೋಕ್ಷಯಾಮಾಸ ಬಾಂಧವಾನೇ ಅಲ್ಲೆಲ್ಲೋ ದೂರದಲ್ಲಿ ಎಂಬತ್ತಾರು ದೊರೆಗಳನ್ನು ಸೆರೆ ಇಟ್ಟಿದ್ದ ಆ ಜಾಗಕ್ಕೆ ಕೃಷ್ಣ ಭೀಮಾರ್ಜುನರನ್ನ ಕರ್ಕೊಂಡು ಹೋಗಿ ಅವರೆಲ್ಲರನ್ನ ಸೆರೆ ಬಿಡಿಸ್ತಾನೆ ಸೆರೆ ಬಿಡಿಸಿದ ಮೇಲೆ ಅವರೆಲ್ಲರೂ ಕೃಷ್ಣನಲ್ಲಿ ಅಮೋಘವಾದ ಪ್ರಾರ್ಥನೆಯನ್ನು ಮಾಡ್ತಾರೆ ಇದರಲ್ಲಿ ಇವತ್ತು ನಮಗೆ ರಾಜಕೀಯದ ಪಾಠ ಇದೆ ಅಂತ ಕಾಣುತ್ತೆ ನೈತಚ್ಚಿತ್ರಂ ಮಹಾಬಾಹೋ ತ್ವಯಿದೇವ ನಂದನೆ ಭೀಮಾರ್ಜುನ ಬಲೋಪೇತೆ ಧರ್ಮಸ್ಯ ಪ್ರತಿಪಾಲನಂ ಒಬ್ಬರು ಭಾಷೆ ಒಬ್ಬರು ಗೊತ್ತಿರಲಿಲ್ಲ ಐಕಮತ್ಯ ಇರಲಿಲ್ಲ ಇಡೀ ಭರತಖಂಡದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಇರುವಂಥ ದೊಡ್ಡ ತೊಂದರೆ ಅಂದರೆ ರಾಜಕೀಯ ಶಕ್ತಿಗಳಲ್ಲಿ ಹೊಂದಾಣಿಕೆ ಐಕಮತ್ಯ ಎನ್ನುವುದಿಲ್ಲ ಬ್ರಿಟಿಷರ ಕಾಲದಲ್ಲಿ ಅದೇ ಮೊಘಲರ ಕಾಲದಲ್ಲಿ ಅದೇ ಜರಾಸಂಧನ ಕಾಲದಲ್ಲಿ ಅದೇ ರಾಮಾಯಣ ಕಾಲದಲ್ಲಿಯೂ ಅದೇ ಆದ್ದರಿಂದ ಅವರೆಲ್ಲ ಹೇಳ್ತಾರೆ ನಾವು ಒಗ್ಗೂಡಿದ್ರೆ ಜರಾಸಂಧನ ಮುಗಿಸ್ಬೋದಾಗಿತ್ತೋ ಏನೋ ನಾವು ಜರಾಸಂಧ ಎಂಬುವ ಈ ಕೊಳಕಿನಲ್ಲಿ ದುಃಖ ಪಂಕೇನೆ ಮಜ್ಜತ ಕೆಸರಲ್ಲಿ ಬಿದ್ದುಬಿಟ್ಟು ಈಗ ನಿನಗೆ ನಾವು ಅಧೀನರಾಗಿದ್ದೇವೆ ವಿಷ್ಣು ಸಮವಸನ್ನಾಂ ಗಿರಿದುರ್ಗೆ ಸುಧಾರುಣೆ ದೃಷ್ಟ್ಯ ಮೋಕ್ಷ ದೀಪ್ತಂ ಆಪ್ತಂತೆ ಧುನಂದನ ಹೇ ವಿಷ್ಣು ಇವತ್ತು ನಮ್ಮನ್ನು ಬಿಡಿಸಿದ್ದೀಯ ನಿನ್ನ ಕೀರ್ತಿ ಉಂಟಾಯಿತು ಕಿಂಕುರ್ಮಃ ವ್ಯಾಘ್ರ ಶಾಧಿನಃ ಪ್ರಣತಿ ಸ್ಥಿತಾನ್ ನಾವೇನಾದ್ರೂ ಕೈಂಕರ್ಯ ಮಾಡಬೇಕು ಅಂತ ಆಶೆಪಡ್ತೇವೆ ಪಡ್ತೇವೆ ಅಪ್ಪಣೆಯನ್ನು ಕೊಡು ಅಂತ ಕೇಳಲಾಗಿ ಸಕಾಲ ಬರಲಿ ನಿಮಗೆ ಹೇಳ್ತೀರಿ ಅಂತ ಕೃಷ್ಣ ಅವರನ್ನು ಆಶೀರ್ವದಿಸಿ ನಿಮ್ಮ ನಿಮ್ಮ ಜಾಗಗಳಿಗೆ ಹೋಗಿ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸಿ ಧರ್ಮದಿಂದ ರಾಜ್ಯ ಪರಿಪಾಲ ಮಾಡಿ ಎಂಬುದಾಗಿ ಅವರನ್ನೆಲ್ಲ ಕಳಿಸಿಬಿಟ್ಟ ಒಡನೆಯೇ ಸಹದೇವನೆಂಬ ಜರಾಸಂಧನ ಮಗನನ್ನು ಕರೆಸಿ ಅಲ್ಲಿಂದಲ್ಲೇ ಅರ್ಜುನನ ಕೈಯಲ್ಲಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಅವನಿಗೆ ಹೇಳಿದ ನೋಡಿ ನಿಮ್ಮ ತಂದೆಯ ದಾರಿಯಲ್ಲಿ ನೀವು ಹೋಗಬಾರ್ದು ಬಲವೊಂದೇ ಮುಖ್ಯವಲ್ಲ ಧರ್ಮವೇ ಮುಖ್ಯವಾದ ಬಲ ಮುಂದೆ ಮಹಾಭಾರತ ಯುದ್ಧ ಬರು ಬಂದರೂ ಬರ್ಬೋದು ನಮ್ಮ ನಮ್ಮಲ್ಲಿ ಕೌರವ ಪಾಂಡವರಲ್ಲಿ ನೀನು ನಾನು ಹೇಳಿದ ಹಾಗೆ ಪಾಂಡವರ ಜೊತೆಗಿರಬೇಕು ಅಂತ ಆ ಮಗನ ಕೈಯಲ್ಲಿ ಪ್ರಮಾಣ ಮಾಡಿಸಿಕೊಂಡು ಅಲ್ಲಿಂದ ಜಗ್ಮುಹು ಸ್ವದೇಶಾನ್ ಈ ಕಡೆ ರಾಜರೆಲ್ಲರೂ ತಮ್ಮ ತಮ್ಮ ದೇಶಕ್ಕೆ ಹೋದರು ಸಹದೇವ ಕೊಟ್ಟ ಭೂರಿ ಕಾಣಿಕೆಯನ್ನು ರತ್ನಾನ್ಯಾದಾಯ ಭೂರಿಣಿ ಪ್ರಯವು ಋಷಭ ಇಂದ್ರಪ್ರಸ್ಥಮುಪಾಗಮ್ಯ ಪಾಂಡವಾಭ್ಯಾಂ ಸಹಾಚ್ಯುತ ಸಮೇತ್ಯ ಧರ್ಮರಾಜಾನಂ ಪ್ರಿಯಮಾಣೋಭ್ಯಭಾಷತ ಯುಧಿಷ್ಠರ ಕಾಯ್ಕೊಂಡು ಕೂತಿದ್ದ ಏನಾಯಿತು ಏನಾಯಿತು ಅಂತ ನೋಡಪ್ಪ ಹಿಡಿದು ಕೆಲಸ ಮಾಡಿದ್ದೇವೆ ಜರಾಸಂಧ ಸತ್ತ ಅವನ ವಶದಲ್ಲಿದ್ದ ಎಂಬತ್ತಾರು ಸರಿಯಾಳು ದೊರೆಗಳನ್ನು ಬಿಡಿಸಿದ್ದೇವೆ ಅಂತ ಸ್ವಲ್ಪ ಮಟ್ಟಿಗೆ ಧರ್ಮಕ್ಕೆ ಬಲ ಉಂಟಾಯಿತು ಈಗ ಮುಂದಿನ ಕೆಲಸವನ್ನು ಆರಂಭ ಮಾಡು ನಿನ್ನ ತಮ್ಮಂದರನ್ನು ದಿಗ್ವಿಜಯಕ್ಕೆ ಕಳಿಸು ನಾಲ್ಕು ದಿಕ್ಕುಗಳಿಗೆ ಅಂತ ಹೇಳಿದಾಗಿ ಧರ್ಮರಾಜ ತುಂಬ ಸಂತೋಷಪಟ್ಟ ಕೃಷ್ಣನಿಗೆ ಅಸಾಧ್ಯವಾದ ಕೆಲಸ ಏನು ಅಂತ ಯೋಚನೆ ಮಾಡಿಕೊಂಡು ಉತ್ತರಕ್ಕೆ ಅರ್ಜುನನನ್ನು ಮತ್ತು ಬೇರೆ ಬೇರೆ ದಿಕ್ಕಗಳಿಗೆ ಬೇರೆ ಬೇರೆ ಸೋದರರನ್ನು ಕಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅವರು ದಿಗ್ವಿಜಯ ಮಾಡ್ಕೊಂಡು ಬರುವಷ್ಟರಲ್ಲಿ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ತಾನು ದ್ವಾರಕೆಗೆ ಹೊರಟ ಈ ಕಡೆಯಲ್ಲಿ ತುಂಬ ಕಠಿಣವಾದ ಪ್ರವಾಸ ಅಂದರೆ ಹಿಮ್ಮತ್ ಪರ್ವತದ ಉತ್ತರ ಭಾಗದ ರಾಷ್ಟ್ರಗಳು ನಾವು ಹೇಳ್ತಿರೋದು ರಾಜಶೌರ್ಯ ಅಂದ್ರೆ ಬರೀ ಭಾರತ ದೇಶ ಒಂದರಲ್ಲಿರುವಂಥ ದೊರೆಗಳನ್ನು ಒಗ್ಗೂಡಿಸಿ ಧರ್ಮದಿಂದ ಒಂದು ಯಾಗ ಮಾಡುವುದಲ್ಲ ಇದು ರಾಜಶೌರ್ಯ ಅನ್ನುವುದು ನಾವು ಸಂಕಲ್ಪ ಮಾಡುವಾಗ ಪ್ರತಿನಿತ್ಯವು ಭರತ ವರ್ಷೇ ಭರತ ಖಂಡೆ ಅಂತ ಎರಡು ಹೇಳ್ತೇವೆ ಭರತ ಖಂಡವೆಂಬುದು ಸಬ್ ಕಾಂಟಿನೆಂಟ್ ಇವತ್ತು ನಾವು ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಮತ್ತು ದಕ್ಷಿಣ ಭಾರತ ಇವುಗಳನ್ನೆಲ್ಲ ಒಳಗೊಂಡಂತಹ ಒಂದು ಪ್ರಾಂತ ಇದೆ ಭರತ ಖಂಡ ಹಿಮೋತ್ಪರ್ವತದ ಆಚೆಗೆ ಹಿಂದೂ ಕುಷ್ಪರ್ವತದ ಪರ್ವತದ ಈಚೆಗೆ ಇಡೀ ಜಗತ್ತಲ್ಲಿ ಉಳಿದ ಭಾಗಕ್ಕೆಲ್ಲ ಭರತ ವರ್ಷ ಎಂಬುದಾಗಿ ಹೇಳ್ತಾ ಇದ್ದರು ಅಂದರೆ ಭಾರತ ದೇಶದ ದೊರೆಗಳ ಅಧೀನದಲ್ಲಿದ್ದ ಅನೇಕ ಅನೇಕ ರಾಷ್ಟ್ರಗಳು ಅವೆಲ್ಲದರಲ್ಲಿ ದಿಗ್ವಿಜಯ ಮಾಡಿ ಬಹಳ ದಿವಸ ಆಗಿತ್ತು ಭರತ ಚಕ್ರವರ್ತಿ ಆದ ನಂತರ ಮರುತಾ ಒಬ್ಬ ಮಾಡಿದ್ದ ನಡುವೆ ಕಾರ್ತಿವೀರ್ಯಾರ್ಜುನ ಒಬ್ಬ ಮಾಡಿದ್ದ ಇದನ್ನೆಲ್ಲ ಶ್ರೀಕೃಷ್ಣನೇ ಹೇಳ್ತಾನೆ ಹಿಂದಿನ ಒಂದು ಅಧ್ಯಾಯದಲ್ಲಿ ರಾಜಶೋಯವನ್ನು ಹಿಂದೆ ಮಾಡಿದ್ದವ್ರು ಯಾರ್ಯಾರು ಅಂದರೆ ಸೂರ್ಯವಂಶದಲ್ಲಿ ನೋಡಿ ಜಿತ್ವಾ ಜಯ್ಯಾನ್ ಯೌವನಾಶ್ವಿಹಿ ಪಾಲನಾಚ ಭಗೀರಥ ಕಾರ್ತವೀರ್ಯಸ್ತಪೋ ವಿಹೇರ್ಯಾತ್ ಬಲಾತ್ತು ಭರತೋ ವಿಭೂರಧ್ಯ ಮರುತ್ತಸ್ತಸ್ಮಾತ್ ಪಂಚ ಸಾಮ್ರಾಜ್ಯಸ್ತು ಜಿತ್ವಾ ಜಯ್ಯಾನ್ ಯೌವನಾಶ್ವಿಹಿ ಯೌನಾಶ್ವನ ಮಾಂಧಾತ ಒಂದು ರಾಜಸೂಯ ಮಾಡಿದ್ದ ಸೂರ್ಯವಂಶದವನು ಅವನು ಹೇಗೆ ಜಯ ಶಯನಾ ಜಯದಿಂದ ರಾಷ್ಟ್ರವನ್ನು ಒಗ್ಗೂಡಿಸಿದ್ದ ಪಾಲನಾಚ ಭಗೀರಥ ಭಗೀರಥನೆಂಬ ಚಕ್ರವರ್ತಿ ಗಂಗೆಯನ್ನು ತಂದವನು ಪ್ರಜಾ ಸಾಮರ್ಥ್ಯ ಪ್ರಜೆಗಳನ್ನು ಪಾಲಿಸುವ ಸಾಮರ್ಥ್ಯವಿತ್ತು ಅವನಿಗೆ ಮೂರನೇದು ಕಾರ್ತವೀರ್ಯ ತಪೋವೀರ್ಯಾತಿ ದತ್ತಾತ್ರೇಯರವರ ಪ್ರಸಾದ ಸುದರ್ಶನ ಸ್ವಾಮಿಯ ವರಪ್ರಸಾದ ಇದ್ದವನು ಕಾರ್ತವೀರ್ಯ ಅರ್ಜುನ ಎಷ್ಟೋ ಧರ್ಮದಿಂದ ಬಹಳ ಕಾಲ ರಾಜ್ಯಪಾಲ ಮಾಡಿದ್ದವನಿಗೆ ದುರ್ಬುದ್ಧಿ ಉಂಟಾಗಿ ಎದುರು ಹಾಕಿಕೊಂಡು ಪರಶುರಾಮನಿಂದ ಸತ್ತನಲ್ಲ ಅವನು ಮುಂದರಾಜ ಸೂಯ ಮಾಡಿದ್ದ ಬಲತ್ತು ಭರತೋ ವಿಭು ಸೇನಾ ಬಲ ಸಹಾಯದಿಂದ <coughs> ಭರತ ಚಕ್ರವರ್ತಿ ಒಂದು ಮಾಡಿದ್ದ ವೃದ್ಧ ಮರುತ್ತಃ ತಾನ್ ಪಂಚ ಐಶ್ವರ್ಯ ಸಮೃದ್ಧಿಯಿಂದ ಮರುತ್ತನೆಂಬವನೊಂದು ಮಾಡಿದ್ದ ಇವರ ಇವರೇ ಪಂಚಸಮ್ರಾಜಸ್ತೋನು ಸುಶ್ರಮ ಶ್ರೀರಾಮಚಂದ್ರ ಕೂಡ ಮಾಡಿರಲಿಲ್ಲ ದಶರಥ ಮಾಡಿರಲಿಲ್ಲ ಅಂದರೆ ಹಿಂದಿನವರು ಮಾಡಿಟ್ಟಿದ್ರು ತಂದೆ ಆಸ್ತಿಯನ್ನು ಮಗ ಅನುಭವಿಸುವಂತೆ ಒಂದು ವಂಶದಲ್ಲಿ ಎಲ್ಲರೂ ರಾಜಸೂಯ ಮಾಡಬೇಕಾಗಿರಲಿಲ್ಲ ಕಾಲಕಾಲಕ್ಕೇನು ಈ ಜನರಲ್ಲಿ ಐಕಮತ್ಯ ಶಿಥಿಲವಾಗ್ತದೆ ಆ ಸಂದರ್ಭದಲ್ಲಿ ಮಾತ್ರ ಮತ್ತೆ ಒಗ್ಗೂಡಿಸುವ ಪ್ರಯತ್ನ ಈಗ ಮರುತ್ತನ ನಂತರ ಧರ್ಮರಾಜ ಅಂಥದ್ದೊಂದು ಯಾಗ ಮಾಡಬೇಕಾಗಿತ್ತು ಆದ್ದರಿಂದ ಉತ್ತರ ದಿಗ್ಭಾಗಕ್ಕೆ ಪುಂಡರನ್ನೆಲ್ಲ ಗೆದ್ದು ಯಾಕೆ ರಾಜಧಾನಿ ಇಂದ್ರಪ್ರಸ್ಥ ಬಹಳ ದೂರದಲ್ಲಿದ್ದರಿಂದ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಬೇಕಾಗಿತ್ತು ಹೆಸರುಗಳನ್ನು ಕೊಡ್ತಾರೆ ತತ್ರ ಕೃತ್ಯ ಮಹಮ್ಮನ್ಯೇ ಕೋಶಸ್ಯ ಪರಿವರ್ಧನಂ ಇದರಲ್ಲಿ ಎರಡು ಕೆಲಸ ಒಂದನೇದು ಧರ್ಮದ ಪರಿಧಿಯ ಒಳಗೆ ಬರದೇ ಇದ್ದವರನ್ನು ಒಳಗೆ ತಗೊಂಡು ಬರುವುದು ಆ ತಗೊಂಡು ಬರುವ ಒಂದು ಸೂಚಕವಾಗಿ ಅವರೆಲ್ಲರಿಂದ ಕಾಣಿಕೆಯನ್ನು ತಂದು ಒಂದು ಯಜ್ಞ ಮಾಡುವುದಂದ್ರೆ ಸಾಮಾನ್ಯವಾದ ಕೆಲಸವಲ್ಲ ಬೇಕಾದಷ್ಟು ಖರ್ಚು ಇರ್ತದೆ ಬಂದವರಿಗೆಲ್ಲ ಭೂರಿ ದಕ್ಷಿಣೆ ಕೊಡಬೇಕು ಅನ್ನ ಹಾಕಬೇಕು ನಾಲ್ಕು ವರ್ಣಗಳನ್ನು ಪೋಷಿಸಬೇಕು ಅದಕ್ಕೋಸ್ಕರವಾಗಿ ಸ್ವಂತ ತಮ್ಮಂದರನ್ನು ಬೆಂಗಾವಲು ಸೈನ್ಯದ ಜೊತೆಯಲ್ಲಿ ಕಳಿಸ್ತಾ ಇದ್ದಾರೆ ಉತ್ತರಕ್ಕೆ ಹೊರಟ ಅರ್ಜುನ ಆನರ್ಥ ದೇಶ ಕಾಲಕೂಟ ಕುಳಿಂದ ದೇಶ ಸುಮಂಡಲ ಪ್ರತಿವಿಂಧ್ಯ ಶಾಕಲದ್ವೀಪ ಪ್ರಾಗ್ಜ್ಯೋತಿಷಪುರ ಈಗ ಉತ್ತರದ ಅನೇಕ ಭಾಗಗಳು ಹೋಗ್ತಾ ಪ್ರಾಗ್ಜ್ಯೋತಿಷಪುರಕ್ಕೆ ಬಂದ ಈ ಪ್ರಾಗ್ಜ್ಯೋತಿಷ ಅನ್ನೋದೇ ನರಕಾಸುರ ಇದ್ದ ಜಾಗ ಚೀಣಾ ಪ್ರದೇಶ ಇವತ್ತು ಚೀಣಿ ಭಾಷೆಯೇ ಬೇರೆ ಸಂಸ್ಕೃತಿಯೇ ಬೇರೆ ಬೌದ್ಧ ಧರ್ಮ ಇದ್ರೂ ಇವತ್ತು ಕಮ್ಯುನಿಸಮ್ ಅಲ್ಲೆಲ್ಲ ಹರಡಿಕೊಂಡಿದೆ ಈಚಿನ ವಿದ್ಯಮಾನಗಳಿವು ಒಂದು ಕಾಲದಲ್ಲಿ ನಮ್ಮ ಭಾರತೀಯ ಆರ್ಯ ಸಂಸ್ಕೃತಿ ಅಲ್ಲಿಯೂ ಇತ್ತು ನರಕ ಎಂಬುವನು ಅಸುರ ಅಂತ ಅನಿಸಿಕೊಂಡಿದ್ದರು ಆಮೇಲೆ ಒಂದು ಭಗವಂತನ ಅಂಶ ಇದ್ದದ್ರಿಂದಲೇ ಅವನು ರಾಜ್ಯವನ್ನು ಆಳೋಕೆ ಸಮರ್ಥ ಆಗಿದ್ದ ಅದು ಕಿರಾತರ ಒಂದು ಪ್ರದೇಶ ಅಲ್ಲಿ ನರಕಾಸುರನನ್ನು ಸ್ವಯಂ ಕೃಷ್ಣನೇ ಸಂಹಾರ ಮಾಡಿದ್ದ ಆಗಿತ್ತು ಅವನ ಮಗ ಭಗದತ್ತ ಅಲ್ಲಿ ರಾಜ್ಯವನ್ನಾಳ್ತಾ ಇದ್ದ ಸ ಕಿರಾತೈಶ್ಚ ಚೀನೈಶ್ಚ ಕಿರಾತರು ಬೇರೆ ಚೀನರು ಬೇರೆ ಅಂತ ನೋಡಿ ಕಿರಾತರಂದರೆ ಟಿಬೆಟ್ ಪ್ರಾಂತ ತ್ರಿಪೀಠಕ <coughs> ಇವತ್ತು ಚೀನಾ ಭೂಪಟ ವ್ಯತ್ಯಾಸವಾಗಿದೆ ಮಂಗೋಲಿಯಾ ಮಂಚೂರಿಯಾ ಅಂತೆಲ್ಲ ಹೇಳ್ತೇವೆ ಚೀನಾ ಪ್ರಾಚೀನ ಉತ್ತರ ಚೀನಾ ಹೀಗೆಲ್ಲ ಅನೇಕ ಹಳೆ ಹೆಸರುಗಳು ಸಾಗರಾನುಪವಾಸವಿಹಿ ಸಮುದ್ರ ಮಧ್ಯದಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು ಸೂರ್ಯೋದಯವಾದರೆ ಸೂರ್ಯನ ಕೆಳ ಕಿರಣಗಳು ಪೂರ್ವದಲ್ಲಿ ಮೊತ್ತಲು ಬಿದಲು ಮೊತ್ತ ಮೊದಲು ಬೀಳ್ತಾ ಇದ್ದಂತಹ ಜಾಗ ಜ್ಯೋತಿಷಪುರ ಅಲ್ಲಿ ಹೋಗಿ ತತಸ್ಸ ದಿವಸ ಅನ್ ಅಷ್ಟವು ಯೋಧಯಿತ್ವಾ ಧನಂಜಯಂ ಎಂಟು ದಿವಸ ಭಗದತ್ತನಿಗೂ ಅರ್ಜುನನಿಗೂ ಯುದ್ಧವಾಯಿತು ಭಗದತ್ತನ ಕೋಪ ಇತ್ತು ಪಾಂಡವರ ಮೇಲೆ ತನ್ನ ತಂದೆಯನ್ನು ಕೃಷ್ಣ ಹಾಕೊಂಡ ಆ ಕೃಷ್ಣ ಈ ಪಾಂಡವರ ಸ್ನೇಹಿತ ನಾನು ಸ್ವತಂತ್ರ ಆಗೋದಕ್ಕೆ ಅಡ್ಡ ಬರುತ್ತೆ ಅಂತ ಪಾಂಡವರು ವಯಸ್ಸಲ್ಲಿ ಚಿಕ್ಕವರು ಭಗದತ್ತ ತುಂಬ ವಯಸ್ಸಾಗಿದ್ದವನು ಭಗದತ್ತನ ಚಿತ್ರವನ್ನು ಮಹಾಭಾರತ ಯುದ್ಧದಲ್ಲಿ ಕೊಡ್ತಾರೆ ತುಂಬ ದೊಡ್ಡೂತಿ ಆ ಸ್ವಾಮಿ ಮುಖವೇ ದುಂಡು ಆಕಾರ ಇವತ್ತಿಗೂ ಚೀಣಿಯರನ್ನು ನೋಡಿದ್ರೆ ಗೊತ್ತಾಗುತ್ತಲ್ಲ ಅವರು ಚೀನಾ ದೇಶದವ್ರು ನಕ್ಕು ಬಿಟ್ಟರೆ ಕಣ್ಣು ಮುಚ್ಚಿ ಹೋಗುತ್ತೆ ಅವರಿಗೆ ಉಬ್ಬುಗಲ್ಲ ಇಂಥ ಈ ಭಗದತ್ತನಿಗೆ ಈ ಕಣ್ಣು ಎರಡೂ ರೆಪ್ಪೆಗಳು ಮುಚ್ಚಿಕೊಳ್ತಾ ಇದ್ದು ಅಷ್ಟು ದೊಡ್ಡ ರೆಪ್ಪೆ ಆ ರೆಪ್ಪೆಗಳನ್ನು ಮೇಲೆ ಕೆತ್ತಿ ನಿಲ್ಲಿಸಿ ಒಂದು ಸಣ್ಣ ಪಟ್ಟಿಯನ್ನು ಕಟ್ಕೊಂಡಿದ್ದ ಅವನು ಆದ್ದರಿಂದ ಅವನ ಕಣ್ಣು ಕಾಣಿಸ್ತಾ ಇತ್ತು ಯಾರಾದರೂ ಆ ರೆಪ್ಪೆ ಮೇಲೆ ಕಟ್ಟಿರ್ತಕ್ಕ ಪಟ್ಟಿಯನ್ನು ಕತ್ತರಿಸಿದರೆ ಕಣ್ಣು ಮುಚ್ಚಿ ಹೋಗುತ್ತಿತ್ತು ಇದು ಗೊತ್ತಿಲ್ಲದೆ ಅನೇಕ ದಿವಸ ಭೀಮನಿಗೂ ಭಗದತ್ತನಿಗೂ ಮಹಾಭಾರತ ಯುದ್ಧ ದ್ರೋಣ ಪರ್ವದ ಯುದ್ಧವಾಗುವಾಗ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಮೊದಲು ಕಣ್ಣು ಪಟ್ಟಿ ಕತ್ತರಿಸವನಿಗೆ ಕಣ್ಣು ಕುರುಡಾಗಲಿ ಆಮೇಲೆ ಮುಗಿಸೋಣ ಅಂಥೇಳಿ ಅವರೆಲ್ಲ ವೈಯಕ್ತಿಕ ಚಿತ್ರವನ್ನು ಕೊಡ್ತಾರೆ ಇಲ್ಲಿ ಆದ್ದರಿಂದ ಭಗದತ್ತ ಸುಲಭವಾಗಿ ಧರ್ಮರಾಜನ ಕಾಣಿಕೆ ಕೊಡೋ ಕೊಪ್ಪಲಿಲ್ಲ ಪ್ರಹಸನ್ ಅಬ್ರವೀದ್ ರಾಜ ಸಂಗ್ರಾಮ ವಿಗತ ಕ್ಲಮಂ ಎಂಟು ದಿವಸ ಆದಮೇಲೆ ಸೋತ ಉಪಪನ್ನಂ ಮಹಾಬಾಹೋ ತ್ವಯಿ ಕೌರವನಂದನ ಪಾಕಶಾಸನದಾಯದೇ ಇಂದ್ರನಂಶದಲ್ಲಿ ಹುಟ್ಟಿದವನು ನೀನು ನನ್ನನ್ನು ಗೆದ್ದದ್ದು ಆಶ್ಚರ್ಯವಲ್ಲ ತುಂಬ ಸಂತೋಷಪಟ್ಟಿದ್ದೇನೆ ಸಂತೋಷಪಟ್ಟಿದ್ರೆ ಎಂಟು ದಿವಸ ಯಾತಕ್ಕೆ ಯುದ್ಧ ಮಾಡಿದ ಯುದ್ಧದಲ್ಲಿ ಸೋತವರೆಲ್ಲ ಹಾಗೆ ಅನ್ನೋದು ನಾವು ನಾವು ಪರಸ್ಪರ ಹಣ್ಣು ತಮ್ಮಂದರು ಒಂದೇ ಕುಟುಂಬದವರು ನಮ್ಮ ತಂದೆ ಇದ್ದ ಹಾಗೆ ತಾಯಿ ಇದ್ದ ಹಾಗೆ ರಾಜಕಾರಣದಲ್ಲಿ ಸೋತವರೆಲ್ಲ ಆಮೇಲೆ ಹೇಳ್ತಾರೆ ಮಾಡೋದನ್ನೇ ಮಾಡುವುದು ಸರಿ ನಾನೇನು ಕೊಡಲಿ ಅಂತ ಕೇಳಲಾಗಿ ಅರ್ಜುನ ಹೇಳಿದ ತಸ್ಯ ಪಾರ್ಥವತಃ ಮೀಪ್ಸೆ ಕರಸ್ತಸ್ಮೈ ಪ್ರದೀಯತ ನಮ್ಮ ಅಣ್ಣನನ್ನು ಧರ್ಮರಾಜ ಅಂತ ನೀವು ಒಪ್ಪಿಕೊಳ್ಳುವಾಗಿದ್ದರೆ ಅದಕ್ಕೆ ಸೂಚಕವಾಗಿ ಬೇಕಾದಷ್ಟು ಬಂಗಾರ ಒಡವೆ ವಸ್ತ್ರಗಳನ್ನು ಕಾಣಿಕೆಯನ್ನು ಹಾಕಿಕೊಡು ಭವಾನ್ ಪಿತು ಸಖಾಶೈವ ಪ್ರಿಯಮಾನೋ ಮಯಾಪಿಚ ನಮ್ಮ ತಂದೆ ಪಾಂಡೂ ರಾಜ್ಯವನ್ನು ಗೆದ್ದಿದ್ದ ಹಿಂದೆ ಆದ್ದರಿಂದ ತಥೋ ನಾಜ್ಞಾಪಯಾಮಿ ತ್ವಾಂ ಪ್ರೀತಿಪೂರ್ವಂ ಪ್ರದೀಯತಾಂ ಕಪ್ಪ ಕಾಣಿಕೆ ಅಂದರೆ ಲೊಟಕ್ಕೊಂಡು ಬೈಕೊಂಡು ಕೊಡ್ತಕ್ಕದ್ದೆಲ್ಲ ಪಿಂಡ ಪ್ರದಾನ ಮಾಡೋ ಹಾಗೆ ಪ್ರೀತಿಯಿಂದ ಕೊಡು ಅಂತ ಕೇಳಿದಾಗಿ ಕುಂತಿ ಮಾತರ್ಯಥಾಮೇ ತ್ವಂ ತಥಾ ರಾಜ ಯುಧಿಷ್ಠಿರ ಸರ್ವಮೇತತ್ ಕರಿಷ್ಯಾಮಿ ಕಿಂಚ ಅನ್ಯತ್ ಕರವಾಣಿತೆ ನಿಮ್ಮ ತಾಯಿ ಬೇರೆಯಲ್ಲ ನನ್ನ ತಾಯಿ ಬೇರಿಯಲ್ಲ ನಾವಿಬ್ಬರು ಅಣ್ಣ ತಮ್ಮಂದ್ರಿದ್ದ ಹಾಗೆ ಕೊಡ್ತೇನೆ ಇನ್ನೇನೇನು ಬೇಕು ಅಂತ ಕೇಳಿದಾಗಿ ನಿನಗೇನು ಕೊಡಬೇಕು ಅಂತ ಹೇಳ್ತೀವೋ ಕೊಡು ಅಂತ ಕೇಳಿದ ಅಂದರೆ ಇಲ್ಲಿ ಸೂಕ್ಷ್ಮ ಭಗದತ್ತ ಸಂತೋಷಪೂರ್ವಕವಾಗಿ ಕೊಡಲಿಲ್ಲ ಇಷ್ಟವಿಲ್ಲದೆ ಕೊಟ್ಟ ಇಷ್ಟವಿಲ್ಲದೆ ಕೊಟ್ಟ ರಾಜು ಯಾಗಕ್ಕೂ ಬಂದ ಅಲ್ಲೂ ಕಾಣಿಕೆಯನ್ನು ತಂದ ಕಳ್ಳ ಪಾಂಡವರು ಕಾಡಿಗೆ ಹೋದ ಮೇಲೆ ಅವ್ರಿಗೆ ಅನುಕೂಲವಾಗಿ ನಡ್ಕೊಳ್ಳಿಲ್ಲ ಜೂಜಾಟವೆಲ್ಲ ಮುಗಿದು ಪಾಂಡವರು ಕಾಡಿಗೆ ಹೋಗಿ ವಾಪಸ್ಸು ಬಂದ ಮೇಲೆಯೂ ಹಳೇ ದಾಯಾದ ಸಂಬಂಧ ಏನು ಹೇಳಿದ್ದ ಏನನ್ನೂ ನೆನೆಯಿದೆ ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆಯೇ ನಿಂತ ಇದು ದುಷ್ಟರ ಲಾಯಲ್ಟಿ ಯಾವಾಗಲೂ ಅವರವ್ರ ಕಡೆಗಿರುತ್ತೆ ಕಳ್ಳರು ಕಳ್ಳರನ್ನೇ ನಂಬುತ್ತಾರೆ ಸತ್ಯವಂತರನ್ನು ನಂಬೋದಿಲ್ಲ ಧರ್ಮದ ರಾಜ್ಯದ ಬಿಗಿ ಚೌಕಟ್ಟು ಯಾರಿಗೂ ಬೇಕಿಲ್ಲ ಲಂಚ ತಗೊಳ್ಳೋವನಿಗೆ ಲಂಚ ತಗೊಳ್ಳೋವನೇ ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಸತ್ಯವಂತರೆಂಬುವುದು ಬೇಡ ಹೀಗೆ ಅಲ್ಲಿಂದ ಮುಂದಕ್ಕೆ ಬೇರೆ ದೇಶಗಳಿಗೆ ಹೊರಟ ಅಂತರ್ಗಿರಿ ಬಹಿರ್ಗಿರಿ ಉಪಗಿರಿ ಬೃಹತ್ ಪರ್ವತ ಉಲ್ಲು ಕವಾಸಿ ಸೇನಾ ಬಿಂದು ಸುಧಾಮ ವಾಮದೇವ ಮೋದಾಪುರ ದೇವ ಪ್ರಸ್ಥ ಪೌರವ ದೇಶ ಪರ್ವತೀಯ ಪ್ರದೇಶ ಕಾಶ್ಮೀರ ಇವತ್ತಿನ ಕಾಶ್ಮೀರವಲ್ಲ ಇದು ದಾರ್ವಾ ತ್ರಿಗರ್ತ ಅಭಿಸಾರಿ ನಾಗಲೋಕ ಭೋಗವತಿ ಉರಗವಾಸಿ ಸಿಂಹಪುರ ಆಮೇಲೆ ಸಿಂಹರು ಚೋಳರು ವಾಲ್ಲೀಕರು ಕಾಂಬೋಜರು ದರದರು ಪರಮಕಾಂಬೋಜರು ಲೋಹರು ಋಷಿಕರು ಶ್ವೇತ ಪರ್ವತ ಭಲ್ಲೂಕ ದೇಶ ಬಲೂಚಿಸ್ತಾನ ಹೀಗೆ ಉತ್ತರದ ಹಿಮಾಲಯ ಪರ್ವತದ ಉತ್ತರಕ್ಕೆ ಬರತಕ್ಕ ಅನೇಕ ಭಾಗಗಳನ್ನು ಅರ್ಜುನ ಗೆದ್ದುಕೊಂಡು ಕಿಂಪುರುಷ ದೇಶ ಹಾಟಕ ಉತ್ತರ ಕುರು ಮೊದಲಾದ ಭಾಗಗಳನ್ನು ಗೆದ್ದ ಹಾಟಕ ಅಂದರೆ ಬಂಗಾರ ಬಂಗಾರದ ದೇಶ ಆದರೆ ಹೆಸರೇ ಬಂಗಾರ ಭೂಮಿಯ ಮೇಲೆ ಹುಡಿಯ ರೂಪದಲ್ಲಿ ಪುಡಿ ಪುಡಿಯಾಗಿ ಸಿಕ್ತಿತ್ತು ಬಂಗಾರ ಅಂತ ಹೇಳ್ತಾರೆ ಅಲ್ಲಿ ಅನೇಕ ಜಾತಿಯ ಬೇರೆ ಬೇರೆ ಕುದುರೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿಯ ದೊರೆಗಳು ಅವುಗಳನ್ನೆಲ್ಲ ಶೇಖರಿಸಿಕೊಂಡು ಹೇಮ ಪಂಕ ಹೇಮ ಜಲ ಹೇಮ ಪುಷ್ಕಳ ಸೌವರ್ಣ ಪದ್ಮ ಮೊದಲಾದ ದೇಶಗಳನ್ನೆಲ್ಲ ಗೆದ್ದು ಗಂಧಮಾದನ ಕೇತುಮಾಲ ಇವುಗಳನ್ನೆಲ್ಲ ಗೆದ್ದು ಹೇರಳವಾದ ಕಾಣಿಕೆಗಳನ್ನು ಕುದುರೆ ಆನೆ ಮೊದಲಾದ ಸೇನಾ ಉಪಯುಕ್ತ ವಸ್ತುಗಳನ್ನು ಕಂಬಳಿಗಳನ್ನು ಎಲ್ಲ ಶೇಖರಿಸಿಕೊಂಡು ಅರ್ಜುನ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಾಲದಲ್ಲಿ ಇಂದ್ರಪ್ರಸ್ಥಕ್ಕೆ ಬಂದ ಅದೇ ಕಾಲದಲ್ಲಿ ಭೀಮಸೇನ ನನ್ನ ಧರ್ಮರಾಜ ಪೂರ್ವ ದಿಕ್ಕಿಗೆ ದಿಗ್ವಿಜಯಕ್ಕೆ ಕಳಿಸಿದ್ದ ಪೂರ್ವ ಹೋದವನು ಪಾಂಚಾಲ ದೇಶವನ್ನು ಮೊದಲು ಸೇರಿಕೊಂಡ ಪಾಂಚಾಲ ದೇಶದಲ್ಲಿ ದ್ರುಪದ ರಾಜ ಅವನನ್ನು ಗೌರವಿಸಿದ ಕಪ ಕಾಣಿಕೆ ಕೊಟ್ಟ ಗಂಡಕ ಗಂಡಕಿ ನದಿ ನೇಪಾಳ ಪ್ರದೇಶ ದಾಶಾರ್ಣ ಪ್ರದೇಶ ಅಲ್ಲಿಂದ ಆಚೆಗೆ ಪುಳಿಂದ ನಗರ ಎಲ್ಲ ಮಾಡಿಕೊಂಡು ಶಿಶುಪಾಲ ಇದ್ದ ಜಾಗಕ್ಕೆ ಬಂದ ಆ ಶಿಶುಪಾಲನ ಊರಲ್ಲಿ ಭೀಮಸೇನ ಸುಮಾರು ಮೂವತ್ತು ದಿವಸ ವಾಸ ಮಾಡಿದ ಅಂತ ಹೇಳಿದ್ದಾರೆ ಶಿಶುಪಾಲ ಇವತ್ತು ಬಹಳ ವಿಚಿತ್ರವಾದ ಸ್ಥಿತಿಯಲ್ಲಿದ್ದ ಅವನಿಗೆ ಎತ್ತ ಕಡೆಯೂ ರಾಜಕೀಯ ಬಲವೆಲ್ಲ ಹೋಗಿಬಿಟ್ಟಿತ್ತು ಬಹಳ ಚಿಂತಾಜನಕ ಸ್ಥಿತಿ ಕೆಲವೊಂದು ರಾಜಕಾರಣಿಗಳು ಯಾವ ಪಕ್ಷವನ್ನು ಆಶ್ರಯಿಸಿರ್ತಾರೆ ಆ ಪಕ್ಷದಿಂದ ಅವ್ರನ್ನ ಉಚ್ಛಾಟಿತ ಮಾಡಿಬಿಟ್ರೆ ಇನ್ನೊಂದು ಪಕ್ಷಕ್ಕೆ ಸೇರಿಕೊಂಡು ಅಲ್ಲಿಯೂ ಬೇಡವಾದರೆ ಕಿತಾಪತಿ ಅವರ ಸ್ಥಿತಿ ಬಹಳ ಹಿಂಸೆಯಾಗುತ್ತೆ ಎಲ್ಲಿ ಹೋಗಬೇಕಂತ ಗೊತ್ತಿರೋದಿಲ್ಲ Shishupala had lost his moorings ಯಾವತ್ತು ತನ್ನ ರಾಜಕೀಯ ಗುರುವಾಗಿದ್ದ ಸ್ಪಿರ್ ಪೊಲಿಟಿಕಲ್ ಮೆಂಟಾರ್ ಅಂತ ಹೇಳ್ಬೋದಾಗಿದ್ದ ಸಂದಾ ಸತ್ತು ಹೋದನೋ ಅವನಿಗೆ ದಿಕ್ಕೇ ತಿಳಿಯಲಿಲ್ಲ ಎಲ್ಲಿ ಹೋಗಬೇಕು ರಾಜಕೀಯದಲ್ಲಿ ಕೌರವರು ಇನ್ನೂ ಸಣ್ಣ ಹುಡುಗರು ಪಾಂಡವರ ಕಡೆ ಸೇರೋದಕ್ಕೆ ಅವನಿಗೆ ಇಷ್ಟವಿಲ್ಲ ಹೀಗಾಗಿ ಸದ್ಯದಲ್ಲಿ ಏನಾದರೂ ನೋಡೋಣ ಎಂಬುದಾಗಿ ತಾತ್ಕಾಲಿಕವಾಗಿ ಭೀಮನಿಗೆ ಕಪ್ಪ ಕಾಣಿಕೆ ಕೊಟ್ಟ ಆದರೆ ಅವನ ದ್ವೇಷ ಪಾಂಡವ ದ್ವೇಷ ಕೃಷ್ಣ ದ್ವೇಷ ಮಂಟಪದಲ್ಲಿ ಅಗ್ರಪೂಜಾ ಕಾಲದಲ್ಲಿ ಎದ್ದು ಕಾಣಿಸಿಬಿಡಿತು ಎಷ್ಟೋ ರಾಜಕಾರಣಿಗಳು ಹೀಗೆ ಸಾಯ್ತಾರೆ ಒಂದು ಧರ್ಮದ ನಿಷ್ಠೆ ಇಟ್ಕೊಂಡು ಹೋದರೆ ರಾಜಕೀಯ ಆಶ್ರಯ ತಪ್ಪಿದರೂ ಗೌರವವಾದರೂ ಉಳಿಯುತ್ತೆ ಮುಂದಿನ ತಲೆಮಾರುಗಳು ನೆಲೆಸಿಕೊಳ್ತಾರೆ ಅದೇನೂ ಇಲ್ಲದೇ ಇದ್ದರೆ ನೆನಪೇ ಇಲ್ಲದೆ ಹೋದಂಥ ಲಕ್ಷಾಂತರ ಮಂದಿ ರಾಜಕಾರಣಿಗಳನ್ನು ನಮ್ಮ ಕಾಲದಲ್ಲಿಯೇ ಕಂಡಿದ್ದೇವೆ ಪಕ್ಷ ಮುಖ್ಯವಲ್ಲ ಮನುಷ್ಯನಿಗೆ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿತ್ವಕ್ಕೆ ಧರ್ಮ ಎಂಬುದು ಮುಖ್ಯ ಹೀಗೆ ಎಲ್ಲವನ್ನು ಕಳ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದವನು ಅಲ್ಲಿಯೇ ನಿಲ್ಲಿಸಿಕೊಂಡ ಅಕ್ಕ ತಂಗಿಯರ ಮಗ ಕುಂತಿ ಮಗ ಭೀಮ ಕುಂತಿಯ ತಂಗಿ ಶ್ರುತಶ್ರವೆ ಎಂಬುವಳ ಮಗ ಈ ಶಿಶುಪಾಲ ಇದ್ದು ಅಂತ ಅಣ್ಣನನ್ನು ಹೇಳಿ ಸ್ವಲ್ಪ ದಿವಸ ಅಲ್ಲಿಯೇ ಇದ್ದ ಬೇಕಾದಷ್ಟು ಕಪ್ಪ ಕಾಣಿಕೆ ಕೊಟ್ಟ ಅಲ್ಲಿಂದ ಮುಂದಕ್ಕೆ ಕುಮಾರ ವಿಷಯ ಶ್ರೇಣಿ ಮಂತ ಕೌಸಲ ದೇಶ ಗೋಪಾಲ ಕಕ್ಷ ಅಂತರ್ ಕೋಸಲ ಶುಕ್ತಿವಂತ ಭಲ್ಲಾಟ ಕಾಶಿರಾಜ ಸೋಮಧೇಯ ವತ್ಸಭೂಮಿ ಅಂಗದೇಶ ಶಕ ಬರ್ಬರ ವೈದೇಹಕ ಶರ್ಮಕ ವರ್ಮಕ ಭೋಗವಂತ ದಕ್ಷಿಣ ಮಲ್ಲ ಈ ದೇಶಗಳನ್ನೆಲ್ಲ ಗೆದ್ದು ಒಂದು ಕಾರಣ ಇರಬೇಕಾದ ಜಾಗ ಅಂಗರಾಜ್ಯಕ್ಕೆ ಹೋದ ಅಂಗರಾಜ್ಯಕ್ಕೆ ಹೋದರೆ ಕಾರಣ ಹೆಸರಿಗೆ ರಾಜನಾಗಿದ್ದ ಅಲ್ಲಿ ಇರಲಿಲ್ಲ ಅವನು ಭೀಮಾಲಿ ಬಂದಿದ್ದಾನೆ ಅಂತ ತಿಳ್ಕೊಂಡು ಓಡಿದ ಹಸ್ತನಾವತಿಯಿಂದ ಕರ್ಣಿಗೂ ಭೀಮಸೇನಿಗೂ ಭಯಂಕರ ಯುದ್ಧವಾಯಿತು ಯುಧೇ ಪಾಂಡವ ಶ್ರೇಷ್ಠ ಕರ್ಣೇನ ಮಿತ್ರಘಾತಿನ ಸ ಕರ್ಣಂ ಯುಧಿ ನಿರ್ಜಿತ್ಯ ಕರ್ಣ ಯುದ್ಧದಲ್ಲಿ ಸೋತ ಕೃತ್ವಾ ಚ ಭಾರತ ಸರಿ ಹಿಡಿದ ಮೇಲೆ ಹೇಳ್ತಾ ಕೇಳ್ತೇನೆ ಅಂತ ಒಪ್ಪಿಕೊಂಡ ಅನೇಕರು ಈ ಕಥೆಯೆಲ್ಲ ಮರೆತು ಬಿಡ್ತಾರೆ ಕರ್ಣ ಸೋತ ಇಲ್ಲಿ ಆಮೇಲೆ ಕಪಕಾಣಿಕೆಯನ್ನು ಕೊಟ್ಟ ಆಮೇಲೆ ಪುಂಡ್ರ ದೇಶಕ್ಕೆ ಹೋಗಿ ನೇಚರನ್ನು ಅನೇಕರನ್ನೇ ಗೆದ್ದು ಪೂರ್ವದಕ್ಕಲ್ಲೆಲ್ಲ ಸುತ್ತಾಡಿ ಸಮುದ್ರ ತನಕ ಹೋಗಿ ಭೀಮಸೇನ ಹೇರಳವಾದ ಐಶ್ವರ್ಯವನ್ನು ತೆಗೆದುಕೊಂಡು ಬಂದ ಮೂರನೇದಾಗಿ ಸಹದೇವ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ಅಲ್ಲಿ ಮತ್ಸರಾಜ ವಿರಾಟರಾಜನ ರಾಜಧಾನಿಯಲ್ಲಿ ಪುಷ್ಕಳವಾದ ಐಶ್ವರ್ಯವನ್ನು ಪಡ್ಕೊಂಡು ಧರ್ಮರಾಜನ ಛತ್ರಿ ಅಡಿಯಲ್ಲಿ ಅವನನ್ನು ತಂದು ದಂತಬಕರನನ್ನು ಗೆದ್ದು ಪಟಚ್ಛರ ಚೋಳದೇಶಗಳನ್ನು ಗೋಶೃಂಗ ನಿಷಾದ ಭೂಮಿ ಶರ್ಮಣವತಿ ನದಿ ಈಚೆ ಕಡೆ ರುಕ್ಮಿ ಅಲ್ಲಿಂದ ಪಾಂಡ್ಯ ದೇಶ ಕಿಷ್ಕಿಂಧೆ ನಮ್ಮ ಕರ್ನಾಟಕ ಬಳ್ಳಾರಿ ಪ್ರಾಂತ ಅಲ್ಲಿ ವಾನರರಾಜರು ರಾಮಾಯಣದ ಕಾಲದ ಪರಂಪರೆಯವರು ಮೈಂದ ಮತ್ತು ದ್ವಿವಿಧಾಂತಿ ಇಬ್ಬರಿದ್ದರು ಅಣ್ಣ ತಮ್ಮಂದರು ಅವರನ್ನು ಗೆದ್ದು ಅಲ್ಲಿ ಏಳು ದಿವಸ ಯುದ್ಧ ಮಾಡಿ ಅಲ್ಲಿಂದ ಮಾಹಿಷ್ಮತಿ ನಗರಕ್ಕೆ ನೀಲನ ರಾಜಧಾನಿಗೆ ಬರ್ತಾರೆ ಇಲ್ಲೊಂದು ಕಥೆಯನ್ನು ಹೇಳಬೇಕು ಈ ಮಾಹಿಷ್ಮತಿ ಅಂದರೆ ಯಾವುದು ಅಂತ ಕೇಳ್ತಾರೆ ನಮ್ಮ ಕನ್ನಡ ಜೈಮಿನಿ ಭಾರತದಲ್ಲಿಯೂ ಸಂಸ್ಕೃತ ಜೈಮಿನಿ ಭಾರತದಲ್ಲಿಯೂ ಮುಂದೆ ಇದೇ ಮಹಾಭಾರತ ಅಶ್ವಮೇಧ ಪರ್ವದಲ್ಲಿಯೂ ಈ ನೀಲನ ಕಥೆ ಬರ್ತದೆ ಇದು ಮಾಹಿಷ್ಮತಿ ನರ್ಮದಾ ನದಿ ದಡದಲ್ಲಿತ್ತು ಅಂತ ಹೇಳ್ತೇವೆ ಮಹಿಷ ಶಬ್ದವನ್ನು ಕೇಳಿದ ಕೂಡಲೇ ನಮಗೆ ಹಳೆಯ ದಕ್ಷಿಣದ ನಮ್ಮ ಮೈಸೂರು ಪ್ರಾಂತ ಜ್ಞಾಪಕ ಬರುತ್ತೆ ಕರ್ನಾಟಕದ ಅವತ್ತಿನ ಗಡಿಗಳು ಎಲ್ಲಿದ್ದವು ನರ್ಮದಾ ನದಿಯವರೆಗೆ ಇತ್ತು ಏನೋ ನಮ್ಮ ಕನ್ನಡ ಕವಿಗಳು ಗೋದಾವರಿಯಿಂದ ಹಿಡಿದು ಕಾವೇರಿಯವರೆಗೆ ಇತ್ತು ನಮ್ಮ ಕರ್ನಾಟಕ ಅಂತ ಹೇಳ್ತಾರೆ ಪ್ರಾಯಶಃ ನರ್ಮದಾ ನದಿ ತನಕ ಇದ್ದರೂ ಆಶ್ಚರ್ಯ ಪಡುವುದಕ್ಕಿಲ್ಲ ಇಂಥದೊಂದು ರಾಜ್ಯವನ್ನು ನೀಲನೆಂಬ ದೊರೆ ಆಳ್ತಾ ಇದ್ದ ಆ ನೀಲನ ರಾಜಧಾನಿಯಲ್ಲಿ ಸ್ವಯಂ ಅಗ್ನಿದೇವನೇ ಸೇನಾಧಿಪತಿಯಾಗಿ ಆ ಊರಿನ ಮಹಾದ್ವಾರವನ್ನು ರಕ್ಷಣೆ ಮಾಡ್ತಾ ಇದ್ದ ಅಗ್ನಿಯಾತ ಕಲ್ಲು ಬಂದ ಅನ್ನೋದಕ್ಕೊಂದು ಕಥೆಯನ್ನು ಹೇಳ್ತಾರೆ ಪೂರ್ವದಲ್ಲಿ ಈ ನೀಲನಿಗೆ ಒಬ್ಬ ಮಗಳಿದ್ದಳು ಜ್ವಾಲಾ ಎಂಬುದಾಗಿ ನೀಲಸ್ಯ ರಾಜ್ಞೋ ದುಹಿತ ಬಭೂವಾತೀವ ಶೋಭನಾ ಸಾಗ್ನಿಹೋತ್ರಮುಪಾತಿಷ್ಠತಿ ಬೋಧನಾಯ ಪಿತು ಸದಾ ತಂದೆಯಾದ ನೀಲ ನಿತ್ಯ ಅಗ್ನಿಹೋತ್ರ ಮಾಡಬೇಕಾದ್ರೆ ಅಗ್ನಿ ಬಡಪೆಟ್ಟಿಗೆ ಜ್ವಲಿಸ್ತಾ ಇರಲಿಲ್ಲ ಆರಿ ಹೋಗ್ತಾ ಇತ್ತು ತಂದೆ ಮಗಳನ್ನು ಹತ್ತಿರ ಕೂರಿಸಿಕೊಂಡು ಸುಂದರಿಯಾದ ಸಣ್ಣ ಮಗುವನ್ನು ಒಂದು ಬಿದಿರು ಕೊಳವೆಯನ್ನು ಕೊಟ್ಟು ಅವಳು ಊದಬೇಕು ಬಾಯಿಂದ ತುಟಿಯಿಂದ ಅವಳು ಗಾಳಿಯನ್ನು ಹಾಕಿದ ಕೂಡಲೇ ಅಗ್ನಿ ಮೇಲೆ ಕೇಳ್ತಾ ಇತ್ತು ಆ ಅಗ್ನಿಗೆ ಈ ಹುಡುಗಿಯ ತುಟಿಗಳನ್ನು ಕಂಡು ಪ್ರೇಮ ಉಂಟಾಗಿ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆಯಾಗಿ ಅವಳು ಊದಿದ ಹೊರತು ಅಗ್ನಿ ಮೇಲೆ ಕೇಳ್ತಾ ಇರಲಿಲ್ಲ ಇದು ಭಾಳ ದಿವಸ ನಡೆಯಿತು ವ್ಯಜನೀಧು ಯಮಾನೋಪಿ ತಾವತ್ಪ್ರಜ್ವಲತೇನ ಸಹ ಎಂದು ಬೀಸಿದರೆ ಅಗ್ನಿ ಮೇಲೆ ಕೇಳ್ತಾ ಇರಲಿಲ್ಲ ಈ ಹುಡುಗಿ ಬಂದು ತನ್ನ ತುಟಿಯಿಂದ ಕೈಯಲ್ಲಿ ಹೀಗೆ ಮಾಡಿಕೊಂಡು ಉಫ್ ಅಂತ ಊದಿದ್ರೆ ಮಾತ್ರ ಬರ್ತಾ ಇತ್ತು यावच्चारुपुटौष्ठेन ವಾಯುನಾನ ವಿಧೂಯತೆ विधूयते ತಂತುರಾಜ ಯಥಾ ಶಾಸ್ತ್ರ ಅಶಾಸ್ತ್ರಧಾರ್ಮಿಕಸ್ತದ ಒಂದು ದಿವಸ ಅಗ್ನಿಯಾದವನು ತಥೋ ಬ್ರಾಹ್ಮಣ ರೂಪೇಣ ರಮಮಾಣೋ ಯದಚ್ಛಯ ಅವನು ಏಕಾಂತದಲ್ಲಿ ಅಗ್ನಿ ಬ್ರಾಹ್ಮಣ ರೂಪದಲ್ಲಿ ಬಂದು ಈ ಹುಡುಗಿ ಜೊತೆಯಲ್ಲಿ ಅಂತಃಪುರದಲ್ಲಿ ವಿಹಾರವನ್ನು ಆರಂಭ ಮಾಡಿದ ಅದನ್ನು ಯಾರೋ ಕದ್ದು ನೋಡಿದವರು ದೊರೆಗೆ ಹೇಳಿಬಿಟ್ರು ಅಗ್ನಿ ನಿನ್ನ ಮಗಳ ಜೊತೆಯಲ್ಲಿ ಚಲ್ಲಾಟ ಮಾಡ್ತಾ ಇದ್ದಾನೆ ಅವಳಿಗೆ ಮದುವೆಯಾಗಿಲ್ಲ ಅಂತ ಹೇಳಲಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ಪುರೋಹಿತರನ್ನು ಕಳಿಸಿದ ಪುರೋಹಿತನ ಗಡ್ಡವನ್ನು ಸುಟ್ಟು ಬಿಟ್ಟ ಅಗ್ನಿ ಆಮೇಲೆ ಸ್ತ್ರೀಯರು ಕೆಲವರು ಹೋದರು ಅವ್ರನ್ನೆಲ್ಲ ಬೇತರ ಮಾಡಿದ ಕೊನೆಯಲ್ಲಿ ಅಗ್ನಿಯೇ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ನಿನ್ನ ಮಗಳು ನನ್ನನ್ನು ಪ್ರೇಮ ಮಾಡ್ತಾಳೆ ನಾನು ಅವಳನ್ನು ಪ್ರೇಮ ಮಾಡ್ತೇನೆ ನನಗೆ ಅವಳನ್ನು ಕೈ ಹಿಡಿದು ಕೊಡು ಅಂತ ಕೇಳಲಾಗಿ ಆಗ ನೀಲ ಹೇಳಿದ ನನಗೆ ಅವಳೊಬ್ಬಳೆ ಮಗಳು ಅವನೇ ಮಗನೂ ಅವನೇ ಆದ್ದರಿಂದ ನೀನು ನನ್ನ ಮನೆಯ ಅಳಿಯನಾಗಿ ನನ್ನಲ್ಲೇ ನಿಂತುಕೊಂಡು ನನ್ನ ಕೋಟೆಯ ಗೋಡೆಯ ಮಹಾದ್ವಾರವನ್ನು ರಕ್ಷಿಸುವ ಪಕ್ಷದಲ್ಲಿ ಮಾತ್ರ ಮಗಳನ್ನು ಕೊಡ್ತೇನೆ ಅಂತ ಹೇಳಿದಾಗಿ ಆ ಮದುವೆ ನಡೆಯಿತು ಆ ಜ್ವಾಲೆಗೋಸ್ಕರವಾಗಿ ಅಗ್ನಿ ಆ ಊರನ್ನು ರಕ್ಷಣೆ ಮಾಡ್ತಾ ಇದ್ದ ಅಂಥ ಊರಿಗೆ ಸಹದೇವ ಮುತ್ತಿಗೆ ಹಾಕಿದ್ದಾನೆ ಹಾಕಿದರೆ ಬಾಗಿಲಲ್ಲಿ ಅಗ್ನಿ ಜ್ವಾಲೆ ಕಾಣಿಸ್ಕೊಂಡಿತ್ತು ಕುದುರೆಗಳು ನೆಂಟು ಬಿಟ್ಟು ಸೆಟ್ಕೊಂಡು ಯಾವುದು ಒಳಕ್ಕೆ ಹೋಗೋಕ್ಕಾಗಲಿಲ್ಲ ಆಗ ಸಹದೇವ ಸಕಲಶಾಸ್ತ್ರವನ್ನು ತಿಳಿದವನು ಅಗ್ನಿಸೂಕ್ತಗಳಿಂದ ಆ ಅಗ್ನಿಯನ್ನು ಸ್ತೋತ್ರ ಮಾಡ್ತಾನೆ ಮುಖಂ ತೋಮಸಿ ದೇವಾನಾಂ ಯಜ್ಞಸ್ತಮಸಿ ಪಾವಕ ಪಾವನಾತಿ ಪಾವಕಶ್ಚಾಸಿ ವಹನಾತಿ ಹವ್ಯವಾಹನ ವೇದಾ ತದರ್ಥಂ ಜಾತಾ ವೈ ಜಾತವೇದಾಸ್ತೋಹ್ಯಸಿ ಚಿತ್ರಭಾನೋ ನರಸ್ವಂ ವಿಭಾವಸೋ ನೀನು ದೇವತೆಗಳಿಗೆ ಮುಖವಾದ್ದರಿಂದ ನಿನ್ನನ್ನು ಯಜ್ಞಮುಖ ಅಂತ ಹೇಳ್ತಾರೆ ಎಲ್ಲವನ್ನು ಶುದ್ಧಿ ಮಾಡುವನು ಪಾವಕ ಅಂತ ಹೇಳ್ತಾರೆ ವಹನಾತಿ ಹವ್ಯವಾಹನ ಯಾರೇನು ದೇವತೆಗಳಿಗೆ ಆ ಹುತಿಗಳನ್ನು ಕೊಟ್ಟರು ತಗೊಂಡು ಕೊಡುವನು ಹವ್ಯವಾಹನ ನೀನು ವೇದಗಳು ಹುಟ್ಟಿದ್ದೆ ನಿನಗೋಸ್ಕರವಾಗಿ ಅದಕ್ಕೆ ಜಾತ ವೇದಾಂತ ಹೆಸರು ಚಿತ್ರಭಾನು ಸುರೇಶ ವಿಭಾವಸು ಹುತಾಶ ಜ್ವಲನ ಶಿಖಿ ವೈಶ್ವಾನರಹ ಪಿಂಗೇಶ ಪ್ಲವಂಗಃ ಕುಮಾರಸೂಹು ರುದ್ರ ಹಿರಣ್ಯ ಕೃತಿ ಅಪಾಂ ಗರ್ಭ ಧೂಮಿಕೇತು ನಿಲ ಸಂಭವ ಹೀಗೆ ಇಪ್ಪತ್ತು ಶ್ರೀನಾಮಗಳಲ್ಲಿ ಅಗ್ನಿಯನ್ನು ಸ್ತೋತ್ರ ಮಾಡ್ತಾನೆ ಅಗ್ನಿ ಪ್ರಸನ್ನನಾದ ಇತ್ಯಂ ಮಂತ್ರಮಾಗ್ನೇಯಂ ಇದು ಮಂತ್ರ ಅಂತಾರೆ ಇಲ್ಲಿರುವುದು ಎಂಟು ಮಂತ್ರ ಎಂಟು ಶ್ಲೋಕಗಳಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ವೇದದ ಅನೇಕ ಮಂತ್ರಗಳ ಛಾಯೆ ಇಲ್ಲಿ ಬರುತ್ತೆ ಪಂಚಮ ವೇದದಲ್ಲಿ ಯಾರು ಈ ಮಂತ್ರಗಳನ್ನು ಭಕ್ತಿಯಿಂದ ಹೇಳ್ತಾರೆಯೋ ಅವರು ಐಶ್ವರ್ಯ ಪಡೆಯುತ್ತಾರೆ ಸರ್ವ ಈ ಪ್ರಮುಂಚತೆ ಪಾಪಗಳಿಂದ ಮುಕ್ತರಾಗ್ತಾರೆ ಎಂಬುದಾಗಿ ಇಲ್ಲೊಂದು ಫಲಶ್ರುತಿ ಹೇಳಿದ್ದಾರೆ ಸಹದೇವ ಪ್ರಾರ್ಥನೆ ಮಾಡಿದ ಮೇಲೆ ಅಗ್ನಿ ಪ್ರಸನ್ನನಾದ ಉತ್ತಿಷ್ಟೋತ್ತಿಷ್ಟ ಕೌರವ್ಯ ಜಿಜ್ಞಾಸೆ ಯಂಕೃತಾಮಯ ನೀನು ಯಾರು ಅಂತ ತಿಳ್ಕೊಳ್ಳೋ ಸಲುವಾಗಿ ನಾನು ನಿನ್ನೆ ಈ ಪರೀಕ್ಷೆ ಮಾಡಿದನಪ್ಪ ಆದರೆ ನೋಡು ನನ್ನ ಕರ್ತವ್ಯ ಈ ಊರನ್ನು ರಕ್ಷಿಸಬೇಕು ಆದರೆ ಮಹಾರಾಜ ಅಪ್ಪಣೆ ಕೊಟ್ಟಿದ್ದಾನೆ ನಾನು ನಿನ್ನ ಒಳಗೆ ಬಿಡ್ತೇನೆ ಒಳ್ಳೆ ಕೆಲಸಕ್ಕೆ ಬಂದಿದ್ದೀಯೇ ನಿನ್ನ ಅಣ್ಣನ ಯಾಗಪೂರ್ತಿಗೋಸ್ಕರವಾಗಿ ಬೇಕಾದಷ್ಟು ಐಶ್ವರ್ಯ ತಗೊಂಡು ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿ ಅಗ್ನಿ ಒಳಕ್ಕೆ ಬಿಟ್ಟ ಬಂದ ಸಹದೇವನನ್ನು ಕಂಡು ನೀಲ ಎದ್ದು ಗೌರವಿಸಿ ಬೇಕು ಬೇಕಾದ ಬಳಿ ಕೊಟ್ಟು ಇನ್ನು ಮತ್ತೆ ದಕ್ಷಿಣಕ್ಕೆ ಹೋಗೋ ಜಾಗವನ್ನು ತೋರಿಸಿದ ಮೇಲೆ ಸುರಾಷ್ಟ್ರ ದೇಶ ಭೀಷ್ಮಕ ಶೂರ್ಪಾರಕ ನಮ್ಮ ಶೂರ್ಪಾಲಿ ಅಂತ ಒಂದು ಗ್ರಾಮ ಇದೆ ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಅದಿರ್ಬೋದು ಅಂತ ಕಾಣುತ್ತೆ ತಾಲಾಕಟ ಅಂತ ಒಂದಿದೆ ತಲಕಾಡಿರಬಹುದು ಸಾಗರದ್ವೀಪವಾಸಾಂಶ ವೀರ್ಷಯೋನಿಯಾನ್ ಮ್ಲೇಚ್ಛಯೋನಿಗಳಿದ್ರೆ ಮಾಲಾದ್ವೀಪ ಅಂತ ಹೇಳ್ತೇವೆ ಮಾಲ್ಡೀವ್ಸ್ ಆಗಿಬಿಟ್ಟಿದೆ ಲಕ್ಷದ್ವೀಪ ಲಕ್ಷಡೀವ್ಸ್ ಅಂತ ಕರೀತಾರೆ ಈ ಎಲ್ಲ ಪ್ರಾಂತಗಳನ್ನು ಗೆದ್ದಿದ್ದಾನೆ ನಿಷಾದಾನ್ ಪುರುಷಾದಾಂಶ ಕಾಲಮುಖ್ಯರು ನರರಾಕ್ಷಸರು ಕೋಲಗಿರಿ ಕೋಲಾಚಲ ಸುರಭೀಪತ್ತನ ತಾಮ್ರದ್ವೀಪ ಪರ್ವತರಾಮಕ ಏಕಪಾದಾಂಶ ಒಂದೇ ಕಾಲಲ್ಲಿ ಸಂಚಾರ ಮಾಡ್ತಕ್ಕ ಜನ ಇದ್ದ ಕೆಲವು ರಾಷ್ಟ್ರಗಳು ಕೇರಳ ಪಾಖಂಡಂ ಕರಹಾಟಕಂ ಕರ್ನಾಟಕ ಇಲ್ಲ ಮಹಾಭಾರತದಲ್ಲಿ ಕರಹಾಟಕ ಅಂತ ಒಂದು ಪ್ರಾಂತವಿದೆ ಪಾಂಡ್ಯರು ದ್ರಾವಿಡರು ಚೌಂಡ್ರ ಕೇರಳೈಹಿ ಆಂಧ್ರರು ತಾಲವನ ಕಳಿಂಗರು ಉಷ್ಟ್ರಕರ್ಣ್ಯರು ಯವನರು ಇವರೆಲ್ಲರನ್ನ ಗೆದ್ದುಕೊಂಡು ಗೆದ್ದುಕೊಂಡು ದಕ್ಷಿಣಕ್ಕೆ ಬರ್ತಾ ಇದ್ದಾನೆ ಸಮುದ್ರ ತೀರ ದಕ್ಷಿಣ ಸಮುದ್ರ ತೀರ ರಾಮಸೇತು ಹಿಂದೆ ಇದ್ದ ಜಾಗಕ್ಕೆ ಬಂದು ನಿಂತುಕೊಂಡ ಸಹದೇವ ಲಂಕೆಗೆ ಹೋಗಬೇಕಲ್ಲ ಏನು ಮಾಡುವುದು ಇವನಿಗೆ ಮಾಯಾಸೇನೆ ಇಲ್ಲ ವಿಮಾನ ಬಲವಿಲ್ಲ ತನ್ನ ಅಣ್ಣ ಭೀಮಸೇನನಿಗೆ ಮಗನಾಗಿದ್ದ ಘಟೋತ್ಕಚನನ್ನು ನೆನೆದ ಘಟೋತ್ಕಚ ಬಂದು ಚಿಕ್ಕಪ್ಪ ಏನಾಗಬೇಕು ಅಂತ ಕೇಳಲಾಗಿ ನನ್ನನ್ನು ಬೆನ್ನ ಮೇಲೆ ಹೊತ್ಕೊಂಡು ನೀನು ಲಂಕಾದ್ವೀಪಕ್ಕೆ ಹೋಗಬೇಕು ವಿಭೀಷಣ ರಾಜ್ಯಕ್ಕೆ ಅಂತ ಹೇಳಿದೆ ಕೂಡಲೇ ಅವನು ಹಾಗೆಯೇ ಮಾಡ್ತಾನೆ ರಾಮ ಸೇತುವೆ ನಮಸ್ಕಾರ ಮಾಡ್ತಾನೆ ಎಲ್ಲ ವರ್ಣನೆ ಕೊಟ್ಟಿದ್ದಾರೆ ಅಧಿಕ ಪಾಠಗಳುಂಟು ನಮ್ಮ ದಕ್ಷಿಣಾತ್ಯ ಮಹಾಭಾರತದಲ್ಲಿ ಧರ್ಮೇ ಚೈವ ಸ್ಥಿತಂ ನಿತ್ಯಂ ಅದ್ಭುತಂ ರಾಕ್ಷಸೇಶ್ವರಂ ರಾಮಂ ಇಕ್ಷ್ವಾಕುನಾಥಂ ವೈ ಸ್ಮರಂತಂ ಮನಸ ಸದಾ ಇವನು ಹೋಗುವ ಹೊತ್ತಿಗೆ ವಿಭೀಷಣ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದ ಧರ್ಮಂಚ ಇವ ನಿತ್ಯಂ ಅದ್ಭುತಂ ರಾಕ್ಷಸೇಶ್ವರಂ ಯಾವುದೋ ತ್ರೇತಾಯುಗದಲ್ಲಿ ನಡೆದು ಹೋಯಿತು ರಾಮರಾವಣ ಯುದ್ಧ ಆದರೆ ಚಿರಂಜೀವಿಯಾದ ವಿಭೀಷಣ ರಾಮಚಂದ್ರ ಸ್ವಾಮಿಯನ್ನು ಧ್ಯಾನ ಮಾಡ್ತಾ ಇದ್ದದ್ದು ಆ ಸಂದರ್ಭದಲ್ಲಿ ಹೋಗಿ ನಮಸ್ಕಾರ ಮಾಡಿದ ಮೇಲೆ ಅವನು ಕಣ್ಣು ತೆಗೆದು ನೋಡ್ತಾನೆ ವತ್ಸ ಬಂದೆಯ ಭಾಳ ಸಂತೋಷ ಸಚಾಸ್ಯ ಪ್ರತಿಜಗ್ರಾಹ ಶಾಸನಂ ಪ್ರೀತಿಪೂರ್ವಕಂ ತಚ್ಚ ಕಾಲಕೃತಂ ಧೀಮಾನ್ ಅಭ್ಯಮನ್ಯಂತ ಸಭಪ್ರಭು ಕಾಲಕೃತಂ ಒಂದೇ ಶಬ್ದ ಹಾಕಿದರು ನಮ್ಮ ಕನ್ನಡದಲ್ಲಿ ಕುಮಾರವ್ಯಾಸ ಕವಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಹೃದಯ ಸ್ಪರ್ಶಿ ಸನ್ನಿವೇಶವನ್ನು ಮಾಡಿದ್ದಾನೆ ವಿಭೀಷಣ ಗಳಗಳಗಳ ಅಂತ ಅತ್ತನಂತೆ ಸ್ವಾಮಿ ಭಗವಂತ ಶ್ರೀಮನ್ನಾರಾಯಣ ರಾಮಾವತಾರ ಕಾಲದಲ್ಲಿ ನನ್ನ ಸೇವೆ ಸ್ವೀಕಾರ ಮಾಡಿದ ಈ ಕೃಷ್ಣಾವತಾರ ಕಾಲದಲ್ಲಿ ನನ್ನ ಸೇವೆ ಸ್ವೀಕಾರ ಮಾಡಲಿಲ್ಲ ಬೇರೆಯವರು ಸೇವೆ ಮಾಡ್ತಾ ಇದ್ದಾರೆ ನನಗೆ ಭಾಗ್ಯ ಬರಲಿಲ್ಲ ಅಂತ ಇದು ಕಾಲ ಕಾಲದಿಂದ ಕಾಲದಿಂದ ವ್ಯತ್ಯಾಸ ಅಂತ ಕಣ್ಣೀರನ್ನು ಹಾಕಿ ಒಳ್ಳೆಯದು ಯಜ್ಞಸ್ಯ ತೋರಣೆ ಯುಕ್ತ ಅಂದದೌ ಚತುರ್ದಶ ಹದಿನಾಲ್ಕು ತಾಳೆಯ ಮರಗಳನ್ನು ಬಂಗಾರದಲ್ಲಿ ಮಾಡಿದ್ದನ್ನು ಅಲಂಕಾರಕ್ಕೋಸ್ಕರವಾಗಿ ಲಂಕೆಯ ಉತ್ತರ ದ್ವಾರದಲ್ಲಿ ಬಾಗಿಲ ಹತ್ರ ನಿಲ್ಲಿಸಿದ್ರು ತಾಳೆ ಮರ ಅಂದರೆ ಎಷ್ಟು ಎತ್ತರ ಇರುತ್ತೆ ಎಷ್ಟು ದಪ್ಪ ಇರುತ್ತೆ ಅಂತ ಹದಿನಾಲ್ಕು ಪೂರ್ತಿ ಬಂಗಾರದಲ್ಲಿ ಮಾಡಿದ್ದು ಅಲಂಕಾರಕ್ಕಾಗಿ ಇಟ್ಟಿದ್ದು ಅವುಗಳನ್ನು ಕೇಳಿಸಿ ತನ್ನ ಸೈನ್ಯದ ಮೂಲಕವಾಗಿ ಧರ್ಮರಾಜನ ಯಾಗಕ್ಕೆ ಕಳಿಸಿಕೊಡ್ತಾನೆ ಬೇರೆ ಬೇರೆ ಕಡೆಯಿಂದ ಕದ್ಕೊಂಡು ಬಂದಂಥ ಪದಾರ್ಥ ಗಜನಿ ಮಹಮ್ಮದ್ ಲೂಟಿ ಮಾಡಿದ ಹಾಗೆ ರಾವಣ ಎಲ್ಲಿಂದ ಏನೇನು ತಂದಿದ್ನೋ ಆ ಕೋಟೆ ಬಾಗಿಲಲ್ಲಿ ತೋರಣ ಏನು ಕಟ್ಸಿದ್ರು ಕಂಬಗಳನ್ನೇ ಇಟ್ಟಿದ್ರು ಅವುಗಳನ್ನೆಲ್ಲ ಕೀಳಿಸಿ ವಿಭೀಷಣ ಧರ್ಮರಾಜನ ಯಾಗಕ್ಕೋಸ್ಕರವಾಗಿ ಕಳಿಸಿಕೊಡ್ತಾನೆ ಅದನ್ನೆಲ್ಲ ತೆಗೆದುಕೊಂಡು ಒಂದೆರಡು ತಿಂಗಳಲ್ಲಿ ಊರಿಗೆ ಬಂದು ಸೇರಿದ ಸಹದೇವ ಈ ಕಡೆಯಲ್ಲಿ ನಕುಲ ಪಶ್ಚಿಮ ದಿಕ್ಕಿಗೆ ವಿಜಯಾತ್ರೆ ಹೊರಟಿದ್ದಾನೆ ಆ ಕಥೆಯನ್ನು ನೋಡೋಣ